ಚಿದಚಿದ್ಭೇದಮಖಿಲಂ ವಿಧಾಯ ಆಧಾಯ ಭುಂಜತೆ ಚತುರ್ಥಿಯದು ಚಿದಚಿದ್ಭೇದಂ ಚೇತನಾಚೇತನಾತ್ಮಕ ಸಮಸ್ತ ಪ್ರಪಂಚವನ್ನು ವಿಧಾಯ ಸೃಷ್ಟಿ ಮಾಡಿ ಆದಾಯ ಸ್ಥಿತಿ ಮಾಡಿ ಪುಂಜತೆ ಅಂತ್ಯದಲ್ಲಿ ಸಂಹಾರ ಮಾಡುವಂತಹ ಅವ್ಯಾಕೃತ ಗೃಹಸ್ಥಾಯ ಉಳದಲ್ಲ ಗೃಹಸ್ಥರಿಗೆ ನಾನಾ ತರಹದ ವಿಕಾರಗಳು ಹೆಂಡತಿಯ ಸಂಬಂಧ ಇದ್ದಾಗ ಇಲ್ಲದೆ ಇದ್ದಾಗ ಇತ್ಯಾದಿ ಅವ್ಯಾಕೃತ ಗೃಹಸ್ಥಾಯ ಯಾವ ವಿಕಾರವೂ ಇಲ್ಲದ ಗೃಹಸ್ಥಾಶ್ರಮಿಯಾದವನು ಭಗವಂತ ಗೃಹಸ್ಥನಿಗೆ ಹೆಂಡತಿ ಬೇಡವೇ ರಮಃ ಪ್ರಣಯಿನೇ ನಮಃ ಲಕ್ಷ್ಮಿಯೇ ಅವನ ಹೆಂಡತಿ ಆ ಹೆಂಡತಿಯನ್ನು ಪಡೆದುಕೊಂಡ ಗೃಹಸ್ಥ ಆದರೆ ಉಳಿದವರಂತೆ ವಿಕಾರ ಇಲ್ಲ ಅಥವಾ ಅವ್ಯಾಕೃತ ಗೃಹಸ್ಥಾಯ ಅವ್ಯಾಕೃತ ಅನ್ನೋದನ್ನು ಗೃಹಸ್ಥಕ್ಕೂ ವಿಶೇಷಣ ಮಾಡಬಹುದು ಇಲ್ಲ ಗ್ರಹಕ್ಕೆ ವಿಶೇಷಣ ಏನಪ್ಪ ಸಾಕ್ಷಸತ್ವ ಸಾಕ್ಷರತ್ವ ಭಾವ ಇದ್ದಂಗೆ ಅವ್ಯಾಕೃತ ಗೃಹಸ್ಥಾಯ ಅವ್ಯಾಕೃತವಾದ ಗ್ರಹ ಅವ್ಯಾಕೃತ ಆಕಾಶನೇ ಒಂದು ದೊಡ್ಡ ದೇವರ ಮನೆ ಅಲ್ಲಿ ವ್ಯಾಪ್ತನಾಗಿ ಇದ್ದವನು ಭಗವಂತ ನಮ್ಮ ನಿಮ್ಮ ದೇವರ ಮನೆ ಅವನಿಗೆ ಬೇಕಾಗಿಲ್ಲ ವಿಶ್ವದಲ್ಲಿ ವ್ಯಾಪ್ತನಾದ ಪರಮಾತ್ಮ ಅವನಿಗೆ ನಮಸ್ಕಾರ